ಅರ್ಬನ್ ಸಸಿನನ್ನ ಶುರು ಮಾಡಿ ಐವತ್ತು ಸಂಚಿಕೆಗಳನ್ನ ಕಳೆದಿದ್ದೀವಿ ಕೂಡೋದು ಕಳೆಯೋದು it's a topic for another day I really appreciate ನೀವು ಮತ್ತೆ ಮತ್ತೆ ಒಂದು ಅರ್ಬನ್ ಸಸಿನನ್ನ ಕೇಳ್ತಾ ಇರೋದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಜಸ್ ಅರ್ಬನ್ ಸಸಿನ ಬುಧವಾರದ ಗೋಲ್ಡನ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ over the years, I don't know how you are. No ನಿಮ್ಮ ಪರ್ಸನಾಲಿಟಿ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ನ ಹೇಗೆ ಡೆವಲಪ್ ಮಾಡ್ಕೊಂಡ್ರಿ ಅಂತ there is a lot of conditioning goes into that ನಾವು ಬೆಳೆದ ವಾತಾವರಣ ನಮ್ಮ ಸೊಸೈಟಿ ನಾವು ಕೇಳಿದ ವಿಷಯಗಳು ನಮ್ಮ ಕಲ್ಚರ್ ನಾವು ನೋಡಿದ ವಿಷಯಗಳು ನಮ್ಮ ಭಾಷೆ ನಾವು ಇರೋ ಸ್ಥಳ and so on there is a lot and lot of contribution goes into that sometimes ನಮಗೆ ನಾವೇ ಕ್ವೆಶನ್ ಅನ್ನ ಕೇಳ್ಕೊಳ್ಳೋ ಹಾಗಾಗುತ್ತೆ precisely who we are it is an interesting question ಅನ್ಸುತ್ತೆ ಅಲ್ಲ ಯಾವುದಾದ್ರೂ ಒಂದು ಸ್ಟೋರಿ ಲೈನ್ನ ಇಟ್ಕೊಂಡು ನಾವು ನಮ್ಮನ್ನ ಡಿಫೈನ್ಡ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಂತ ನನಗನ್ಸುತ್ತೆ ಡೋಂಟ್ ಯು ಥಿಂಕ್ ಈ ಸ್ಟೋರಿ ಲೈನ್ ನಮ್ಮ ಜೀವನ ಶೈಲಿಯನ್ನ ನಮ್ಮ ಜೀವನ ಜೀವಿಸೋದನ್ನ ರಿಫ್ಲೆಕ್ಟ್ ಮಾಡುತ್ತೆ ಅಂತ ನೋ ಒಂದು ನನಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗಿದ್ದು story lines shouldn't dictate our life how we live ಅನ್ನೋದು ನಮ್ಮ ಜೀವನನ ಜೀವಿಸೋದನ್ನ ಲಿಮಿಟ್ ಮಾಡಿಬಿಡಬಾರ್ದು ಅನ್ನೋದು it is really important notice our true self is within us and let's explore that in today's life I'd like to take an opportunity to thank ಎಲ್ಲ supporters fantastic listeners like you and most importantly ನಮ್ಮ ಪಾಡ್ಕಾಸ್ಟಲ್ಲಿ ಒಂದೇ ಒಂದು ಇನ್ವೈಟ್ಗೆ ಹಿಂಜರಿದೆ ಒಂದು ಮಾತನ್ನು ಆಡದೆ ಬಂದು ಕೆಲವು ಎಪಿಸೋಡ್ಸ್ಗಳನ್ನು ಹೋಸ್ಟ್ ಮಾಡಿ ಮಾಡಿದಂತಹ ಮೋಸ್ಟ್ ಬ್ಯೂಟಿಫುಲ್ ಸೋಲ್ಸ್ ನಮ್ಮ ತಾಯಿ ರೂಪ ನಮ್ಮ ಚಿಕ್ಕಮ್ಮ ಅಕ್ಕ ಅಂತ ಕರಿತೀನಿ ಪ್ರೀತಿಯಿಂದ ಸೊ ಸೌಮ್ಯ ಪ್ರಶಾಂತ್ ನಮ್ಮ ದೊಡ್ಡ ಮಾಮಿ ಅಂದರೆ ದೊಡ್ಡಮ್ಮ ವೀಣಾ ಸತ್ಯನಾರಾಯಣ ರಾವ್ ನನ್ನ ಕೊಲೀಗ್ ಮ್ಯಾನೇಜರ್ ಪ್ರತಿಮಾ ನನ್ನಕ್ಕ ಕಾವ್ಯ ಪ್ರತಾಪ್ ಅವರದೇ ಆದ ಸೆಪರೇಟ್ ಶೋಸ್ ಎಲ್ಲ ಮೇಜರ್ ಆಡಿಯೋ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾ ಇದ್ವಿ so hang on to this podcast to know more ಮುಂದಿನ ದಿನಗಳಲ್ಲಿ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರನ ನಾನು ನಿಮಗೆ ಹೇಳಬೇಕು ಇನ್ನಷ್ಟು ಗೆಸ್ಟ್ ಹೋಸ್ಟ್ಸ್ಗಳು ಅರ್ಬನ್ ಸಸ್ಯ ಪಾಡ್ಕಾಸ್ಟ್ಗೆ ಬಂದು ಎಪಿಸೋಡ್ಸ್ಗಳನ್ನು ಹೋಸ್ಟ್ ಮಾಡ್ತಾರೆ ಇನ್ ದಿ ಅಪ್ಕಮಿಂಗ್ ಡೇಸ್ ಪ್ರತಿದಿನ ವಿಸಿಟ್ ಮಾಡಿ thank you so much for being with us and ಹೀಗೆ ನಮ್ಮ ಜೊತೆಗೆ ವರ್ಷವಿಡೀ ಜೊತೆಗಿರ್ತೀರಿ ಅಂತ ನಾನು ನಂಬಿದ್ದೀನಿ thank you so much for choosing ಅರ್ವತ್ ಸಸ್ಯ ಪಾಡ್ಕಾಸ್ಟ್ ನಾನು ರಜಸ್ ಮತ್ತೆ ಸಿಗೋಣ